ವೀರ ತಂದೆ ಬಾಗಿಲ ಮುಂದೆ ರಂಗಾಲಿ ಬಾಗಿರುತ್ತಿದ್ದೆ ನಾನಾ ತರದಲ್ಲಿ ಬಾಗಿಲ ಮುಂದೆ ರಂಗಾಲಿ ಬಾಗಿರುತ್ತಿದ್ದೆ ನಾನಾ ತರದಲ್ಲಿ ಅದು ಹೇಗೆ ಮರೆಯಲಿ ಮನದಲ್ಲಿ ಅದು ಮರೆಯಲಗದು ಬಾಳಿನಲ್ಲಿ ಅದು ಮರೆಯಲಾಗದು ಬಾಳಿನಲ್ಲಿ ತವರೂರೆ ಸಿರಿ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಅಣ್ಣನು ಹೆಂಡತಿ ಕೋಡಿ ಕಣ್ಣು ಸಂಜೆಯ ಮಾಡಿದರನ್ನ ನೋಡಿ ಅಣ್ಣನ ಹೆಂಡತಿ ನೋಡಿ ಕಣ್ಣು ಸನ್ನೆಯ ಮಾಡಿದರನ್ನ ನೋಡಿ ಅಣ್ಣ ಮಾತಾಡಿದರೆ ಒಳಗೋಡಿದ ತನ್ನ ಸಿರಿಯಲ್ಲ ತಾವೊಡಗೂಡಿದ ತನ್ನ ಸಿರಿಯಲ್ಲ ತಾವೊಡಗೂಡಿದ ತವರೂರ ಸಿರಿ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಆಡಿಸಿದ ತಂಗಿಯ ಮರತ ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಆಡಿಸಿದ ತಂಗಿಯ ಮರತ ಅನ್ನ ಕಣ್ಣೆತ್ತಿ ಸಹ ನೋಡಬಾರದೆ ತಂಗಿ ಬಾರಮ್ಮ ಇಟ್ಟಯನ ಬಾರದೆ ಅನ್ನ ಕಣ್ಣೆತ್ತಿ ಸಹ ನೋಡಬಾರದೆ ತಂಗಿ ಬಾರಮ್ಮ ಇಟ್ಟಯಲ ಬಾರದೆ ತವರೂರ ಸಿರಿ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಶಿವನೇ ಕೈ ಮುಗಿದು ನಾ ಬೇಡುವೆ ತವರ ಸಿರಿ ಬೆಳಗು ಬರಲಿ ನಮ್ಮಣ್ಣಗೆ ಶಿವನೇ ಕೈ ಮುಗಿದು ನಾ ಬೇಡುವೆ ತವರ ಸಿರಿ ಒಲಿದು ಬರಲಿ ನಮ್ಮಣ್ಣಗೆ ಸುಖ ಸಂಪತ್ತು ಕೊಡು ನಮ್ಮಣ್ಣಗೆ ಕಾಯಿ ಕರ್ಪೂರ ಬೆಳಗುವೆ ನಿನಗೆ ಸುಖ ಸಂಪತ್ತು ಕೊಡು ನಮ್ಮಣ್ಣಗೆ ಕಾಯಿ ಕರ್ಪೂರ ಬೆಳಗುವೆ ನಿನಗೆ ತವರೂರ ಸಿರಿ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ